ಎಲ್ಲಿ ಸಿಗುತ್ತೋ ಇಲ್ಲವೋ ನಮ್ಮ ಸ್ನೇಹಿತರೆ ಮೈಸೂರಿಂದ ತಾವರೆ ಪುಷ್ಪ ತೊಗೊಂಬನ್ನಿ ಅವ್ರು ನಂಜನಗೂಡಿಂದ ತರಿಸಿ ಕಟ್ಟಿಕೊಂಡು ಪಾಪ ಎಂಟು ಮುಕ್ಕಾಲು ಗಂಟೆಗೆ ತಂದರು ತಾವರೆ ಪುಷ್ಪ ಇಲ್ಲದೆ ಎಂಥ ಹೋಮ ಮಾಡ್ತೀರಿ ನೀವು ಲಕ್ಷ್ಮೀದೇವಿಗೆ ಸುದರ್ಶನ ಸ್ವಾಮಿಗೆ ಅವನು ಮನಸ್ಸಿದ್ರೆ ಸಿಕ್ಕುತ್ತೆ ಯಾವ ಊರು ಯಾವ ಊರಿನಲ್ಲಿ ಯಾವಲ್ಲಿ ಪದಾರ್ಥ ನಿಮ್ಗೆ ಕೇಳಿದ್ ಸಿಕ್ಕುತ್ತೆ ಸಿಕ್ಕೋದಿಲ್ಲ ಅಂತಲ್ಲ ಒಂದು ಆನೆಗೆ ಸಿಕ್ಕಿತು ಇನ್ನಷ್ಟು ಮುಂದಕ್ಕೆ ಹೋದರೆ ಒಳ್ಳೆ ಪುಷ್ಪ ಸಿಕ್ಕೋದಲ್ಲ ಕಸಡ ಪುಷ್ಪ ಹಾಕೋದಲ್ಲ ಅಂತ ದಷ್ಟಪುಷ್ಟವಾದ ತಾವರೆ ಪುಷ್ಪ ಅದನ್ನು ಆಚಾರ್ಯರು ವರ್ಣನೆ ಮಾಡ್ತಾರೆ ಭಗವಂತನ ಕಣ್ಣು ಹೇಗಿರ್ತದಂತೆ ಅಂದರೆ ಆಳವಾದ ಸಮದ್ಭೂತ ವೇದಾರ್ಥ ಸಂಗ್ರಹದಲ್ಲಿ ಆಳವಾದ ನೀರಿನಲ್ಲಿ ಹುಟ್ಟಿದ್ದು ಕೆಸರಲ್ಲಿ ಬಂದಿದ್ದು ಸುಮೃಷ್ಟನಾಳೀಕ ನೀರು ಚೆನ್ನಾಗಿ ಕುಡಿದು ದಂಟು ಚೆನ್ನಾಗಿರಬೇಕು ಅದರ ಮೇಲೆ ರವಿಕರ ವಿಕಸಿತ ಸೂರ್ಯನ ಕಿರಣಗಳಿಂದ ಸದ್ಯೋ ವಿಕಸಿತವಾದ ಪುಂಡರೀಕದಲಾಮಲಾಯತೆ ಕ್ಷಣ ಪುಂಡರೀಕ ದಳದಂಥ ಸುಂದರವಾದ ನಯನವುಳ್ಳವನೇ ಭಗವಂತನ ವರ್ಣನೆ ಮಾಡ್ತಾರೆ ಅವನಿಗೆ ಆ ಪುಂಡರೀಕ ಪುಷ್ಪ ತುಂಬ ಪ್ರಿಯವಾದದ್ದು ಒಂದು ಪುಷ್ಪ ಕಿತ್ಕೊಳ್ತು ಇನ್ನೊಂದು ಕೀಳಬೇಕು ಅಂತ ಹೋಯಿತು ಅಲ್ಲೊಂದು ಮೊಸಳೆ ಇತ್ತು ಗಪ್ ಅಂತ ಹಿಡಿದು ಬಿಡ್ತು ಆ ಮೊಸಳೆಗೆ ಶಾಪಿ ಕಾಲ ಬೆಳಗ್ಗೆ ಎದ್ದು ಕೂಡಲೇ ಗಜೇಂದ್ರ ಮೋಕ್ಷ ಕಥೆ ಕೇಳಬೇಕು ನೆನೆಸ್ಕೋಬೇಕು ಅಂತ ಹೇಳ್ತಾರೆ ಭಾಗವತದಲ್ಲಿ ಸಂಕ್ಷೇಪ ಗಜೇಂದ್ರ ಅಂತಲೇ ಒಂದು ಬೇರೆ ಪಂಚರತ್ನಗಳಲ್ಲಿದೆ ಗೋರಖ್ಪುರದವರು ಹೆಚ್ಚು ಮಾಡಿದ್ದಾರೆ ಭೀಷ್ಮಸ್ತವರಾಜ ಭಗವದ್ಗೀತೆ ಮೊದಲಾದವು ಐದೂ ಕೂಡಿಸಿ ಹೆಚ್ಚು ಮಾಡಿದ್ದಾರೆ ದೊಡ್ಡ ಅಕ್ಷರದಲ್ಲಿ ಗಜೇಂದ್ರ ಮೋಕ್ಷದ ಕಥೆ ಯಾಕೆ ನಾವೆಲ್ಲ ಗಜೇಂದ್ರನಂತೆ ಆಗಿದ್ದು ಸಿಗ ಸಂಸಾರದಲ್ಲಿ ಸಿಕ್ಕಿಬಿಟ್ಟಿದ್ದೇವೆ ಸಂಸಾರ ಮೊಸಳೆ ನಮ್ಮನ್ನು ಹಿಡ್ಕೊಂಡಿದೆ ಗಜೇಂದ್ರ ರಕ್ಷಾ ತ್ವರಿತಂ ಭವಂತಂ ವಾಹಂ ವಿಷಯೇ ವಿಕಷ್ಟ ಅಪಾರ ವಿಜ್ಞಾನ ದಯಾನುಭಾವ ಆಪ್ತಂ ಸತಾಂ ಅಷ್ಟಭುಜಂ ಪ್ರಪದ್ಯೆ ಅಷ್ಟಭುಜ ಆ ಕೊಳದ ಹತ್ತಿರ ಇರುವ ಸ್ವಾಮಿಗೆ ಸ್ತೋತ್ರ ಮಾಡಿರುವುದು ಆ ಹೊತ್ತಲ್ಲಿ ಇದು ಬಿಡಿಸ್ಕೊಳ್ಳೋಕೆ ತುಂಬ ಪ್ರಯತ್ನವನ್ನು ಪಟ್ಟಿತು ಎಷ್ಟು ಪ್ರಯತ್ನ ಪಟ್ಟರು ಅದು ಬಿಡಲಿಲ್ಲ ಬಂಧು ಮಿತ್ರರು ಎಲ್ಲರೂ ಒಬ್ಬೊಬ್ಬರ ಸ್ನೇಹಿತರು ಬಂದು ಬಂದು ಬಿಡಿಸೋಕೆ ನೋಡಿದ್ರು ಏನು ಮಾಡಿದ್ರು ಬಿಡಲಿಲ್ಲ ಅವ್ರನ್ನೆಲ್ಲ ಹೋಗಿ ಹೋಗಿ ಅಂತ ಕಳಿಸ್ಬಿಟ್ಟು ಯಾನೇ ಇನ್ನೇನು ಪ್ರಾಣ ಹೋಗುತ್ತೆ ಬರೀ ಎಳಬುಗೂಡು ಅಸ್ಥಿ ಪಂಜರವಾಗಿದೆ ಸ್ನಾನ ಅಥವಾ ಹೋಗೋದಕ್ಕೆ ಮುಂಚೆ ಭಗವಂತನ ಸ್ನಾನ ಅದು ಒಂದು ದಿವಸ ಇಷ್ಟರ ಮಧ್ಯೆನೂ ಅರ್ಚನೆ ಮಾಡೋದು ನಿಲ್ಲಿಸಲಿಲ್ಲ ಆ ಸೊಂಡಲು ಚಾಚಿ ಇನ್ನು ಮೂರು ಕಾಲಿತ್ತಲ್ಲ ಎಲ್ಲೆಲ್ಲಿ ಸಾಧ್ಯ ಒಂದೊಂದೊಂದೊಂದು ತಗೊಂಡು ಅರ್ಚನೆ ಮಾಡ್ತಾ ಇರುವಾಗ ಪ್ರಭು ಇದೊಂದು ಪುಷ್ಪ ಕೊನೆಯದಾಗಿ ನಿನ್ನ ಪಾದಕ್ಕೆ ಒಪ್ಪಿಟ್ಟು ನೋಡಿ ಪಾದದ ಸೌಂದರ್ಯಕ್ಕಿಂತ ತಾವರೆ ಚೆನ್ನವೋ ತಾವರೆಗಿಂತ ಪಾದ ಚೆನ್ನವೋ ಒಪ್ಪಿಟ್ಟು ನೋಡಬೇಕು ಅಂತ ನನಗೆ ಆಶೆಯಾಗಿದೆ ಶರೀರ ಹೋಗೋದಕ್ಕೆ ಕೇಳ್ತಾ ಇಲ್ಲ ಈ ಪಾಪಿ ಆನೆ ನನ್ನ ಬದುಕಿಸ್ಕೊಡು ಅಂತ ಸಂಕೋಚ ಮಾಡಿ ಪ್ರೆಷರ್ ಹಾಕ್ತಾ ಇದೆ ಅಂತ ತಿಳ್ಕೋಬೇಡ ನಾಹಂ ಕಳೆಯವರಸ್ಯಾಸ್ಯ ಪ್ರಾಣಾರ್ಥಂ ಮಧುಸೂದನ ಕರಸ್ಥ ಕಮಲಾನ್ಯೇಮ ಪಾದಯೋರರ್ಪಿತು ತವ ಪ್ರಭು ಓಡಿ ಬಂದ ಬಂದಾಗ ಒಂದು ಸಿಟ್ಟಿನಿಂದ ಬಂದನಂತೆ ಅದನ್ನು ನೋಡಿದ್ದಾರೆ ಆಳ್ವಾರರು ಪ್ರಭು ಎಂಥ ಸಿಟ್ಟು ಅದು ನಿನ್ನ ಭಕ್ತನಾದ ಆನೆ ಮೇಲೆ ಕರುಣೆ ಎಷ್ಟೋ ಆ ಮೊಸಳೆ ಮೇಲೆ ಅಷ್ಟು ಸಿಟ್ಟು ಅಂಥ ಸಿಟ್ಟು ನಿನಗೊಂದಿದೆ ಅಂತ ತಿಳ್ಕೊಂಡು ಅದು ನನ್ನ ಮೇಲೆಯೂ ನನ್ನ ಪಾಪಗಳ ಮೇಲೆ ಉಂಟಾಗಲಿ ಅಂತ ನೀನು ಧ್ಯಾನ ಮಾಡ್ತೀನಿ ಆ ಸಿಟ್ಟಿಗೆ ಮಂಗಳಾಶಾಸನವಾಗಲಿ ತಿರುಮಂಗಿ ಆಳ್ಬಾರರು ಭಗವಂತನ ಸಿಟ್ಟಿಗೆ ಮಂಗಳಾಶಾಸನ ಮಾಡಿದ್ದಾರೆ ಕಸ್ಯ ಬಿಭ್ಯತಿ ದೇವಾಶ್ಚಾಚಾತರೋಷಸ್ತ್ರ ತರೋಷಸ್ತ್ರ ಯಾವನಿಗೆ ಕೋಪ ಇಲ್ಲ ಅಂದರು ವಾಲ್ಮೀಕಿ ಮೊದಲು ಹದಿನಾರು ಗುಣಗಳನ್ನು ಹೇಳುವಾಗ ಗುಣವಾನ್ ಕಶ್ಯ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞ ಸತ್ಯವಾಕ್ಯ ದೃಢವ್ರತಃ ಚಾರಿತ್ರೇಣ ಚಕೋಯುಕ್ತ ಸರ್ವಭೂತೇಶ ಕೋಹಿತ ವಿದ್ವಾನ್ ಕಹ ಕಶ್ಚೈಕ ಪ್ರಿಯದರ್ಶನ ಆತ್ಮವಾನ್ ಕಹ ಜಿತ ಕ್ರೋಧ ಕೋಪವನ್ನು ಗೆದ್ದವನು ಯಾರು ಅಂತ ಅಲ್ಲೇ ಹೇಳಿದರು ಕೋಪ ಗೆಲ್ಲುವುದು ಒಂದು ಗುಣ ಸಮಯದಲ್ಲಿ ಕೋಪ ತೋರಿಸುವುದು ಒಂದು ಗುಣ ಅದಕ್ಕೆ ವಿರುದ್ಧವಾದ ಕಸ್ಯ ವಿಭ್ಯತಿ ದೇವಾಚ ಜಾತರೋಷಸ್ಯ ಸಂಯುಗೆ ಪ್ರಳಯ ಕಾಲದಲ್ಲಿ ಕೋಪ ಉಂಟಾದರೆ ಯಾವನ ಕೋಪವನ್ನು ದೇವತೆಗಳು ಧರಿಸಲಾರರೋ ಅಂತ ಮಹಾತ್ಮ ಈಗೆಲ್ಲ ಅವತಾರ ಮಾಡಿದ್ದಾನೆ ನಾಡಿದರೆ ಇಕ್ಷ್ವಾಕು ವಂಶ ಪ್ರಭವ ಅವನ ಕೋಪವೂ ವ್ಯರ್ಥವಲ್ಲ ಅವನ ಅನುಗ್ರಹವೂ ವ್ಯರ್ಥವಲ್ಲ ಭಗವಂತನ ಭಾವನೆಗಳೆಲ್ಲ ಲೋಕಕ್ಕೆ ಧಾರೆ ಎರೆದು ಕೊಟ್ಟಿರುವವು ಆದ್ದರಿಂದ ಅತಿಲಂಘಿತ ಅಭೀಕ್ಷ್ಣ ದಯಾದೇವಿ ಸ್ತುತಿಯ ಪ್ರಸಂಗದಲ್ಲಿ ಭಗವಂತನ ಕೋಪಕ ಮಂಗಳ ಶಾಸನ ಆಚಾರ್ಯರು ಹೃದಯ ಅಂಥದ್ದು ನೋಡಿ ನಾವು ವಿರೋಧ ಅಂದ್ಬಿಡ್ತೇವೆ ಯಾರಲ್ಲಿ ಅತಿಲಂಘಿತ ಶಾಸನೆ ಶುಭಭೀಕ್ಷ್ಣಂ ವೃಷಶೈಲಾಧಿಪತೇ ವಿಜೃಂಭಿತೋಷ್ಮ ಪುನರೇವ ದಯೇ ನಿಧಾನೈ ಒಡನೇ ಶಾಂತನಾದ ಕೋಪ ತೋರಿಸಿ ತಪ್ಪು ಮಾಡಿದವರಲ್ಲಿ ಶಿಕ್ಷಣೆಯನ್ನು ಮಾಡಿ ಪಕ್ಕದಲ್ಲಿ ನಿಂತಿದ್ದಾಳೆ ದಯಾದೇವಿ ಹಲ್ಲು ಕಡೀತ ಎಂಗ್ ಪೋನಾಳು ಒಂದು ಕೋಂಪೋಲಿಯ ಪೋಲಿಯ ಇಲ್ಲಿ ಬಂದ್ರು ನಿಮ್ಗೆ ಕೋಪ ಹೋಗ್ಲಿಲ್ವಲ್ಲ ಪೀಡೆ ಹೋಗ್ಲಿಲ್ವಲ್ಲ ದಯಾಮೂರ್ತಿ ಶಾಂತ ಮೂರ್ತಿ ಅವಳನ್ನು ನೋಡಿದ ಕೂಡಲೇ ಅಪ್ಪಡಿ ಒನ್ನುಮಿಲ್ಲೆ ஏதோ அவன் தப்பு பண்ணிவிட்டா ಶಿಕ್ಷೆ பண்ணிவிட்ட இனிமே சரியா இருக்கிற ಹೆಂಡತಿ ಕೈ ಮುಗಿದು ಭಗವಂತ ದಯಾವಶನಾಗಿ ಒಡನೆ ನಿನ್ನ ತ- ಅಮ್ಮ ನಿನ್ನ ವಶವಾಗಿ ಬಿಡ್ತಾನೆ ಅವನ ಕೋಪ ಎರಡು ಸೆಕೆಂಡ್ ಇರೋದಿಲ್ಲ ನಿನ್ನಲ್ಲಿ ಪರವಶನಾಗಿರುವುದೇ ದೊಡ್ಡದು ಎಂಬುದಾಗಿ ಪುನರೇವ ದಯೆ ಕ್ಷಮಾ ನಿಧಾನೈ ಭವತಿ ಆದ್ರಿಯತೆ ಭವತಿ ಅಧೀನೈ ದಯಾದೇವಿ ಅಧೀನನಂತೆ ಇವನನ್ನ ಸ್ವಾಧೀನ ತ್ರಿವಿಧ ಚೇತನ ಚೇತನ ಸ್ಥಿತಿ ಪ್ರವೃತ್ತಿ ರೂಪಂ ಭಗವಂತ ಸರ್ವತಂತ್ರ ಸ್ವತಂತ್ರ ಏನನ್ನು ಬೇಕಾದರೂ ಮಾಡುವಲ್ಲ ಅವನು ಎಂದಿಗೂ ಪರಾಧೀನನಲ್ಲ ಅವನು ಸ್ವತಂತ್ರ ಆದರೆ ಆಳ್ವಾರರು ಹೇಳಿದರು ನೀನು ಸ್ವತಂತ್ರ ಎಂಬುದು ವೇದಾಂತದಲ್ಲಿರಲಿ ನೀನು ಭಕ್ತರಿಗೆ ಪರತಂತ್ರ ಎಂಬುದು ನನ್ನ ಅನುಭವದಲ್ಲಿದೆ ಭಕ್ತರು ಹೇಳಿದಂತೆ ಕೇಳ್ತೀಯೇ ಪ್ರಭು ಸ್ವಾಧೀನ ಪರಾಧೀನ ಸಮನ್ವಯ ಮಾಡುವುದು ಹೇಗೆ ಸ್ವೇಚ್ಛೆಯಿಂದ ಪರಾಧೀನ ತಪ್ಪಿಲ್ವಲ್ಲ ತನ್ನಿಷ್ಟದಂತೆ ತಾನೇ ಪರಾಧೀನನಾದರೆ ಹೆಂಡತಿ ಕಾಲುಗೂ ಬೀಳ್ತಾರೆ ಎಷ್ಟೋ ಮನೆಗಳಲ್ಲಿ ಎಲ್ಲಿ ನೋಡಿದ್ದೀರಿ ಅಂತ ಕೇಳಬೇಡಿ ಬಾಗಿಲು ಹಾಕ್ಕೊಂಡು ಒಳಗಡೆ ಕೈ ಮುಗಿತೀನಿ ಮಾನ ಹೋಗುತ್ತೆ ಕೂಗಾಡಬೇಡ ಅಲ್ಲಿ ಮಾಡಿದ್ರಲ್ಲ ಮನೆ ಒಳಗಡೆ ಸ್ವಲ್ಪ ಹೊರಗಡೆ ಮಾಡಿ ಅಂತ ಕೇಳಿದರೆ ಅದು ಹೊರಗಡೆ ಮಾಡೋ ವಿಷಯವಲ್ಲ ಅದು ಆದ್ದರಿಂದ ಭಗವಂತ ಎಷ್ಟು ಸ್ವತಂತ್ರನಾದರೂ ಭಕ್ತರ ವಿಷಯದಲ್ಲಿ ಪರಾಧೀನ ಪುನರೇವ ದಯೇ ಕ್ಷಮಾ ನಿಧಾನೈ ಭವತಿ ಮಾತ್ರಿಯತೆ ಭವತ್ಯಧೀನೈ ಶ್ರುತಿ ವಾಜ್ಞ ವೇದಾಂತತ್ವಕ್ಕೆ ಬನ್ನಿ ಇತಿಹಾಸ ಸಮುಚ್ಚಯ ಅಂತ ಒಂದು ಗ್ರಂಥ ವಿಷ್ಣು ಧರ್ಮ ಅಂತ ಒಂದು ಗ್ರಂಥ ಭಗವಂತ ಹೇಳ್ತಾನೆ ಶ್ರುತಿ ಸ್ಮೃತಿ ಎನ್ನುವುದು ನನ್ನ ಅಪ್ಪಣೆ ನಾವು ನಿತ್ಯ ಹೇಳ್ತೇವೆ ನೀವು ಕೇಳ್ತೀರಿ ಒಂದು ದಿವಸ ನಿಮಗೂ ತಡೆಯಲಾರದೆ ಪ್ರಶ್ನೆ ಬಂದುಬಿಡುತ್ತೆ ಅವನು ಹೇಳ್ದಾಗ ಕೇಳಬೇಕು ಹೇಳ್ದಾಗ ಕೇಳಬೇಕು ಹೇಳ್ದಾಗ ಕೇಳಬೇಕು ನೀವು ಹೇಳಿದ್ರಿ ನಾವು ಕೇಳಿದೆವು ಆಚಾರ್ಯರೇ ಅವನು ಇದನ್ನು ಮಾಡು ಇದನ್ನು ಮಾಡಬೇಡ ಅಂತ ಹೇಳಿದ್ದು ಪಟ್ಟಿಯಲ್ಲಿ ಸಿಕ್ಕುತ್ತೆ ಅಲ್ಲಿ ಇಷ್ಟು ನಮಗೆ ಅಂತ ಕೇಳಿದರೆ ಅದೇ ತಾನೇ ನಿಮ್ಮ ಪ್ರಶ್ನೆ ಶ್ರುತಿ ಸ್ಮೃತಿಯಲ್ಲಿ ಮಮೈವಾಜ್ಞ ಶ್ರುತಿಯಲ್ಲಿ ವೇದದಲ್ಲಿ ಹೇಳಿದ್ದೇನೆ ಸ್ಮೃತಿ ಗ್ರಂಥದಲ್ಲಿ ಹೇಳಿದ್ದೇನೆ ಆಪಸ್ತಂಭ ಸ್ಮೃತಿ ಅಂತಿದೆ ಆಪಸ್ತಂಭ ಧರ್ಮಸೂತ್ರ ಗೌತಮ ಧರ್ಮಸೂತ್ರ ಭತೃ ಸ್ಮೃತಿ ಶಂಖಲಿಖಿತ ಸ್ಮೃತಿ ಪರಾಶರ ಸ್ಮೃತಿ ಪರಾಶರ ಮಾಧವೀಯ ಧರ್ಮ ಸಿಂಧು ನಿರ್ಣಯ ಸಿಂಧು ಎಷ್ಟೊಂದು ಧರ್ಮಶಾಸ್ತ್ರ ಗ್ರಂಥಗಳು ಹೆದರ್ಸ್ತಾ ಇವತ್ತು ಯಾರೋ ಅದನ್ನು ಆಚರಣೆ ಮಾಡೋಕ್ಕಾಗೋದಿಲ್ಲ ಧರ್ಮಶಾಸ್ತ್ರ ಇವತ್ತು ಬರೀ ಸೂತಕದಲ್ಲಿ ಮಾತ್ರ ಅಬ್ಸರ್ವ್ ಮಾಡ್ತಾರೆ ಯಾರು ಸತ್ತರೆ ಮೂರು ದಿವಸವೇ ಹತ್ತು ದಿವಸವೇ ಒಂದೂರು ದಿವಸವೇ ಸೂತಕ ಇಲ್ಲವೇ ಇಷ್ಟಕ್ಕೆ ಮಾತ್ರ ಉಪಯೋಗ ಮಾಡ್ತಾರೆ ಆಚಮನ ಹೇಗೆ ಮಾಡಬೇಕು ಊಟ ಹೇಗೆ ಮಾಡಬೇಕು ಊಟ ಎಷ್ಟು ಮಾಡಬೇಕು ಒಂದು ದಿವಸದ ಇಪ್ಪತ್ನಾಲ್ಕು ಗಂಟೆಯನ್ನು ಹೇಗೆ ಕಳೆಯಬೇಕು ಇದಕ್ಕೆ ಧರ್ಮಶಾಸ್ತ್ರ ಇದೆ ಅದನ್ನು ಉಪಯೋಗ ಮಾಡೋದಿಲ್ಲ ಆದರೆ ಭಗವಂತ ಹೇಳಿದ ಶ್ರುತಿ ಸ್ಮೃತಿರ್ಮಮೈವಾಜ್ಞ ಉಲ್ಲಂಘ್ಯ ವರ್ತತೆ ಇದನ್ನು ಅತಿಲಂಘಿಸಿ ಉಲ್ಲಂಘಿಸಿ ಯಾರು ನಡೀತಾರೆಯೋ ಆಜ್ಞಾಚ್ಛೇದಿ ಮಮ ದ್ರೋಹಿ ಆಜ್ಞೆಯನ್ನು ಮೀರಿದವರು ನನಗೆ ದ್ರೋಹ ಮಾಡಿದಂತೆ ಮದ್ಭಕ್ತೋಪಿ ನ ವೈಷ್ಣವ ಅವನು ಹೇಳ್ತಾನೆ ನಾನು ವಿಷ್ಣು ಭಕ್ತ ಅಂತ ನಾನು ಹೇಳ್ತೇನೆ ಅವನು ವೈಷ್ಣವ ಅಲ್ಲ ಅಂತ ನಾಮ ಹಾಕಿದರೆ ಸಾಲದು ಬರೀ ಏಕಾದಶಿ ದ್ವಾದಶಿ ಮಾಡಿದರೆ ಸಾಲದು ಹ್ಯೂಮನ್ ವ್ಯಾಲ್ಯೂಸ್ ವೈಷ್ಣವ ಧರ್ಮದಲ್ಲಿ ಮುಖ್ಯವಾಗಿರುವುದೇ ವೈಷ್ಣವ ಅಂದರೆ ಹ್ಯೂಮನ್ ವ್ಯಾಲ್ಯೂಸು ಪರದುಃಖೇ ಉಪಕಾರಕರೇ ಕೇಳಿದ್ದೀರಿ ಗಾಂಧಿಯವರಿಗೆ ಪ್ರಿಯವಾದದ್ದು ನರಸಿಂಹ ಮೇಹತಾ ಸ್ತೋತ್ರ ವಿಷ್ಣು ಪುರಾಣದಲ್ಲಿ ಬರುವ ಯಮಕಿಂಕರ ಸಂವಾದದ ರೂಪಾಂತರ ಅದು ಹೋಗಿ ಹೊಡೆಸ್ಕೊಂಬಂದರು ಅಜಾಮಿಳ ಪ್ರಸಂಗದಲ್ಲಿ ಯಮದೂತರು ಹೋಗಿ ಇವನು ತಂದೆ ತಾಯಿಗೆ ದ್ರೋಹ ಮಾಡಿ ಯಾವಳೋ ಬೇರೆ ಜಾತಿಯವಳು ಹೀನ ಜಾತಿಯವಳನ್ನು ತಂದಿಟ್ಕೊಂಡು ವಿವಾಹವೂ ಅಲ್ಲ ಇದ್ದ ಹೆಂಡತಿಯನ್ನು ಮಕ್ಕಳನ್ನು ಕೈ ಬಿಟ್ಟು ಇವನು ಏನು ರೋಗ ಬಂತು ಕಾಯ್ಕೊಂಡಿದ್ರು ಪ್ರಾಣ ಹೋಗೋ ಕಾಲ ಬಂತು ಗಂಗಾ ತೀರ ಯಮಪಾಶ ಹಾಕಿ ಬೀಸೋದಕ್ಕೆ ಬಂದರು ಅವನು ಅಕಸ್ಮಾತ್ ಆ ಯಾವುದೋ ಶೂದ್ರ ಸ್ತ್ರೀಯಲ್ಲಿ ತನಗೆ ಹುಟ್ಟಿದ ಮಕ್ಕಳಿಗೆ ಒಬ್ಬಳಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ ಅವನ ಮೇಲೆ ವ್ಯಾಮೋಹ ಹರಿನಾಮ ಸ್ಮರಣೆಯಲ್ಲ ಲೇ ನಾರಾಯಣ ಎಲ್ಲಿದ್ದೀಯೋ ಬಾರು ಅಂತ ಕರೆದ ಕೊನೆ ಗಳಿಗೆಯಲ್ಲಿ ಹೇಳಿಕೊಟ್ಟ ಕಂದ ನಾಮ ಸ್ಮರಣೆ ಮಾಡಿದ್ರಿಂದ ದೂತರು ಬಂದರು ನಮಗೆ ಸೇರಬೇಕು ಇವನ ಜೀವ ಅಂತ ಅವರು ಹೇಳೋಕೆ ಶುರು ಮಾಡಿದರು ಯಮದೂತರು ಹೇಳಿದರು ನಮಗೆ ಸೇರಿದ ಪ್ರಾಪರ್ಟಿ ಇದು ವಿಷ್ಣು ದೂತರಿಗೆ ಯಮದೂತರಿಗೆ ಜಗಳವಾಯಿತು ಯಮದ ಊತರು ಸಿಕ್ಕಾಬಟ್ಟೆ ಏಟು ತಿಂದರು ಅವ್ರ ಜನ್ಮದಲ್ಲಿ ಅದು ಒಂದೇ ಸಲ ಏಟು ತಿಂದಿದ್ದು ಬ್ಯಾಂಡೇಜ್ ಹಾಕಿಸ್ಕೊಂಡ್ರು ಯಮಲೋಕಕ್ಕೆ ಹೋದರು ಏನಡ ಅಳವಿ ಏನಯ್ಯ ದವಡೆ ಹೀಗಿದೆ ಮುಖ ಹೀಗಿದೆ ಸರಿಯಾಗಿದ್ದರಲ್ಲ ಮೊದಲು ಏನಾಯಿತು ಅಂತ ಕೇಳಿದ ಒಳ್ಳೆ ಬುದ್ಧಿ ನೀವು ಅಂದ್ರೆ ಅವರು ನಾವು ಯಾರ ಹತ್ರ ಹೋಗಬೇಕು ಹೋಗಬಾರ್ದು ಸರಿಯಾಗಿ ಮ್ಯಾಂಡೇಟ್ ಕೊಡಬಾರ್ದ ನೀವು ಅಲ್ಲಿ ಅವ್ರು ಮಾಡಿದ್ರು ಸರಿಯಾಗಿ ತಿಥಿ ಮಾಡಿದ್ರು ಇವತ್ತು ವಿಷ್ಣು ದೂತರು ನಮಗೆ ಯಾರ ಹತ್ರ ಹೋಗಬಾರ್ದು ಅವರು ವಿಷ್ಣು ಭಕ್ತರಂತೆ ನಮಗೆ ಗೊತ್ತಿರಲಿಲ್ಲ ಅಯ್ಯೋ ಅಲ್ಲಿ ಯಾಕ್ರೋ ಹೋದ್ರಿ ಇಂದ ನೀವು ಹೇಳಲಿಲ್ವಲ್ಲ ಮೊದಲು ಅವರು ಹಾಗಿದ್ರೆ ಇನ್ನೆಲ್ಲಿ ಹೋಗಬಾರ್ದು ಹೇಳಿ ಅಂತ ಕೇಳಿದಾಗ ವದತಿ ಯಮಕ್ಕಿಲ ತಸ್ಯ ಮೂಲೆ ಪರಿಹರ ಮಧುಸೂದನ ಪ್ರಪನ್ನಾನ್ ಪ್ರಭುರಹಮನ್ಯನಾಂ ನ ವೈಷ್ಣವಾನಾಂ ವಿಷ್ಣು ಭಕ್ತರ ಲಕ್ಷಣಗಳನ್ನು ಹೇಳ್ತಾರೆ ಅದ್ಭುತವಾದ ಶ್ಲೋಕ ವಿಷ್ಣು ಪುರಾಣದಲ್ಲಿ ಯಾವನು ಪರಸ್ತ್ರೀಯನ್ನ ತಾಯಿ ಅಂತ ಕಾಣ್ತಾನೆಯೋ ಪರದ್ರವ್ಯಗಳನ್ನು ಕಲ್ಲು ಮಣ್ಣು ಹೆಂಟೆ ಅಂತ ನೋಡ್ತಾನೆಯೋ ಇನ್ನೊಬ್ಬರ ದುಃಖದಲ್ಲಿ ತಾನು ಸಹಜವಾಗಿ ಅನುಕಂಪವನ್ನು ತೋರಿಸ್ತಾನೆಯೋ ಎಂಥ ಅಪಸ್ಥಿತಿಯಲ್ಲಿಯೂ ಭಗವಂತನ ನಿಂದನೆ ಮಾಡುವುದಿಲ್ಲವೋ ಬಡತನದಲ್ಲಿ ಯಾವ ತೃಪ್ತಿಯಿಂದ ಇರ್ತಾನೆಯೋ ವೈಹಿ ವಿಷ್ಣು ಭಕ್ತಂ ವೈಹಿ ವಿಷ್ಣು ಭಕ್ತಂ ವೈಹಿ ವಿಷ್ಣು ಭಕ್ತಂ ಹೊತ್ತು ಶ್ಲೋಕ ವಿಷ್ಣು ಪುರಾಣ ಹೇಳಿದ್ರೆ ಗೊತ್ತಾ ಭಾಗವತದಲ್ಲಿಯೂ ಬರುತ್ತೆ ಇದು ವಿಷ್ಣು ಪುರಾಣ ತುಂಬ ಸೊಗಸಾಗಿರುವುದು ಅಂಥವ್ರ ತಂಟೆ ಹೋಗಬೇಡ ಅಂತೇನು ಹೇಳ್ತಾರೆ ಈ ಲಕ್ಷಣಗಳನ್ನು ನಾವು ಅನುಸರಿಸಬೇಕು ಹೊರಗಡೆ ಬಾಹ್ಯದಲ್ಲಿ ನಾಮವನ್ನು ಹಾಕುವುದು ಏಕಂಠಸಕ್ತ ತುಳಸಿ ಸತ ಮಾಲಿಕಾಕ್ಷ ತುಳಸಿ ಮಾಲಿಕೆ ಹಾಕ್ಕೊಳ್ಳುವುದು ಇದು ಹೊರಗಿನ ಲಕ್ಷಣಗಳು ನಾ ಪದೇ ಪದೇ ಹೇಳ್ತೇನೆ ಧರ್ಮದ ಹೃದಯ ನಮ್ಮ ಆತ್ಮದ ಗುಣಗಳಿಗೆ ಸಂಬಂಧಪಟ್ಟದ್ದು ಇಂಟರ್ನಲ್ ಆಚಾರ ಅದನ್ನು ಚೆನ್ನಾಗಿ ಮೊದಲು ನಾವು ಅನುಷ್ಠಾನ ಮಾಡಬೇಕು ಬಾಹ್ಯಾಚಾರ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ ಸಂಧ್ಯಾವನ್ನು ಮಾಡುವಾಗ ತುಂಬ ಚಳಿ ಇತ್ತು ಎಲ್ಲಿ ಉತ್ತರ ಕಾಶಿಗೆ ಹೋಗಿದ್ರಿ ಬದ್ರಿ ಕ್ಷೇತ್ರಕ್ಕೆ ಹೋಗಿದ್ರಿ ಸಂಧ್ಯಾವನ್ನ ಮಾಡಬೇಕು ಬೆಳಗ್ಗೆ ಜೋರು ಮಳೆ ಮಳೆ ಮಧ್ಯದಲ್ಲಿ ಎಷ್ಟು ಜೀರೋ ಡಿಗ್ರಿ ಟೆಂಪರೇಚರು ನೀವು ಶರ್ಟ್ ಹಾಕ್ಕೊಂಡು ಸಂಧ್ಯಾವನ್ನ ಮಾಡಿದರೂ ಪರವಾಗಿಲ್ಲ ತಪ್ಪಿಲ್ಲ ಅಲ್ಲಿ ಅರ್ಚಕರೇ ಒಳ್ಳೆ ತಲೆ ಪೇಟ ಗೀಟ ಕೊಟ್ಕೊಂಡು ಮಾಡ್ತಾರೆ ಬಾಹ್ಯಾಚಾರಕ್ಕೆ ತುಂಬ ಬೆಲೆ ಕೊಡಬೇಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಅಂತರಂಗದ ಆಚಾರವೆಂಬುದು ತುಂಬ ಮುಖ್ಯವಾದದ್ದು ಯಾರನ್ನೂ ನಾವು ಹೀನವಾಗಿ ನೋಡಬಾರದು ಜಾತಿಯಿಂದ ಗುಣದಿಂದ ನಿಕೃಷ್ಟನೆಂಬುದಾಗಿ ಕಾಣಬಾರದು ಹತ್ತತ್ರಾಪಿ ದೇವಸ್ಥಾನದಲ್ಲಿ ಬಂದು ನಿಂತರೆ ಯಾರು ನಿಂತರು ಭಗವದ್ಭಕ್ತರು ಭಗವಂತನ ಪ್ರತಿಬಿಂಬಗಳು ಎಂಬುದಾಗಿ ಅವರನ್ನು ಗೌರವಿಸಬೇಕು ನಮಗೆ ತೀರ್ಥ ಮೊದಲು ಕೊಡಿ ಅಂತ ಕೇಳಬಾರ್ದು ನಿಮಗೆ ಮೊದಲಾಗಲಿ ಅಂತ ಹೇಳಬೇಕು ಆ ಹೃದಯ ಮನುಷ್ಯರು ಮನುಷ್ಯರನ್ನು ಪ್ರೀತಿಸುವುದು ಅದು ವೈಷ್ಣವರ ಮೊದಲನೇ ಲಕ್ಷಣ ನಂಜಿ ಅಂತ ಒಬ್ಬರು ಸ್ವಾಮಿಗಳು ಮೇಲ್ಕೋಟೆಯವರು ನಾಗಮಂಗಲದವರು ತಿರುವಾಯಿಮೊಳಿ ಅದಕ್ಕೊಂದು ವ್ಯಾಖ್ಯಾನ ಅವ್ರದ್ದು ಮೊತ್ತ ಮೊದಲನೇ ವ್ಯಾಖ್ಯಾನ ಆರಾಯರಪಡಿ ಕೋರೈ ಪಿರಾನ್ ಪಿಳ್ಳಾನ್ ಎರಡನೇ ವ್ಯಾಖ್ಯಾನ ಅವರು ಬರೆದರು ಒಂಬತ್ತು ಪಡಿ ಒಂಬತ್ತು ಸಾವಿರ ಶಬ್ದಗಳಲ್ಲಿ ಅವ್ರ ಮನೆಗೆ ಹೋಗೋದಕ್ಕೆ ಕಷ್ಟ ಚತುಶಾಸ್ತ್ರ ವಿದ್ವಾಂಸರು ವಾದದಲ್ಲಿ ಎಲ್ಲರೂ ನಡಗಿಸ್ತಾ ಇದ್ದರು ಪರಾಶರ ಭಟ್ರು ಹೋಗಿ ಅವರನ್ನು ತಿರುನಡಂದಾಂಡಕಂ ಶಾಸ್ತ್ರವನ್ನು ಉಪದೇಶ ಮಾಡಿ ದಾರಿಗೆ ತಂದರು ಸನ್ಯಾಸಿಗಳಾದರು ಶ್ರೀರಂಗದಲ್ಲಿದ್ದರು ರಾಮಾನುಜರ ಸಮಕಾಲ ಅವರೊಂದು ಕಡೆ ಹೇಳ್ತಾರೆ ಒರುವನ್ ಕಷ್ಟಪಡುವುದೈ ಕಂಡಾಲ್ ಅಯ್ಯೋ ಎಂದಿರಂಗಿನೋ ಮಾನಾಲ್ ನಮಕ ವೈಷ್ಣವತ್ವ ಉಂಡು ಹಾಗೆ ನೋಡಿ ವಾಕ್ಯ ಯಾರೊಬ್ಬರು ಕಷ್ಟಪಡುವುದನ್ನು ನೋಡಿದಾಗಲೂ ಅಯ್ಯೋ ಎಂಬ ಭಾವ ನಮಗುಂಟಾದರೆ ಆಗ ನಾವು ನಿಜವಾಗಿ ವೈಷ್ಣವರು ಅಂತ ತಿಳ್ಕೊಳ್ಬೇಕು ವೈಷ್ಣವತ್ವ ಅನ್ನೋದು ಕರುಣೆಯಲ್ಲಿ ಕೂತಿದೆ ಕರುಣ ವೇದಿತ್ವಾತ್ ಒಂದು ಪಕ್ಷಿ ನಿಷಾದ ಒಬ್ಬ ಹೊಡೆದು ಬಿಟ್ಟ ಗಂಡು ಪಕ್ಷಿ ಕ್ರೌಂಚ ಹೊಡೆದಿದ್ರಿಂದ ಕರುಣ ವೇದಿತ್ವಾತ್ ಅಧರ್ಮೋಯಮಿತಿ ದ್ವಿಜ ಇದು ಅಧರ್ಮ ಪ್ರೇಮ ಮಾಡ್ತಾ ಇದ್ದ ಪಕ್ಷಿಗಳಲ್ಲಿ ಹೊಂದಲ್ಲ ಅಂತ ಅವರಿಗೆ ಕರುಣೆ ಎಂಬುದು ಸಹಜವಾಗಿ ಒಳಗಿಂದ ಬಂತು ಅದು ವೈಷ್ಣವತ್ವ ಇನ್ನೊಬ್ರು ಹೇಳಿ ಅವರು ಸತ್ತು ಹೋಗಿದ್ದಾರೆ ಸ್ವಲ್ಪ ಕಣ್ಣಲ್ಲಿ ನೀರು ಹಾಕ್ಕೊಳ್ರಿ ಬರೋದಿಲ್ವಲ್ಲ ಏನು ಮಾಡಲಿ ಒದ್ದೆ ಬಟ್ಟೆ ತಂದು ಗ್ಲಿಸರಿನ್ ತಂದು ಹಾಕಿ ಮಾಡುವುದಲ್ಲ ಒಳಗಿಂದ ಬರಬೇಕದು ಅಂದರೆ ಹೃದಯ ಸಾಫ್ಟ್ ಆಗಿರಬೇಕು ಹೃದಯವನ್ನು ಸಾಫ್ಟ್ ಮಾಡುವುದಕ್ಕೆ ಧರ್ಮಶಾಸ್ತ್ರ ವೇದ ಶ್ರುತಿ ಸ್ಮೃತಿರ್ ಅದು ಬರದೇ ಇದ್ರೆ ಆಜ್ಞಾ ಛೇದಿ ಮಮದ್ರೋಹಿ ಮದ್ಭಕ್ತೋಪಿ ನವೈಷ್ಣವ ಆದ್ರೆ ಶಾಸ್ತ್ರಗಳನ್ನು ಬಿಡಬಾರದು ಅನ್ನೋದು ನಿಜ ನಮ್ಮ ಕಷ್ಟ ಶಾಸ್ತ್ರಗಳನ್ನು ಬಿಡಬಾರದು ನಮ್ಮ ಜೀವನವನ್ನು ನಾವು ನಡೆಸಬೇಕು ಹೇಗೆ ಮಾಡುವುದು ಜೀವನ ನಡೆಸುವಾಗ ಸ್ವಾರ್ಥ ಬೇಕು ಇವೊಂದು ಸಿಟಿ ಬಸ್ಸಲ್ಲಿ ಕ್ಯೂ ನಿಂತಿರ್ತೀರಿ ನಿಮಗೆ ಬರೋ ಪ್ರಾಬ್ಲಮ್ಮು ವಯಸ್ಸಾದವ್ರು ನಿಮ್ಮ ಹಿಂದೆ ನಿಂತಿರ್ತಾರೆ ನೀವು ಅವ್ರನ್ನ ತಳ್ಳಿ ಮೇಲೆ ಹತ್ತದೇ ಇದ್ದರೆ ನಿಮಗೆ ಅವತ್ತು ಆಫೀಸ್ಗೆ ಅರ್ಧ ಗಂಟೆ ಒಂದು ಒನ್ ಅವರ್ ಒಂದು ಸಹ ಬರುವಂಥ ಬಸ್ಸುಗಳು ನಿಮ್ಗೆ ಲೇಟ್ ಆಗುತ್ತೆ ಲೇಟಾಗಿ ಬಂದಿದ್ದೀರಿ ರಜಾ ಕೊಡ್ತಾರೆ ಮನೆಗೆ ಹೋಗಿ ಬಿಡ್ತಾರೆ ನೀವು ತಡ ಮಾಡಿದರೆ ಮುಂದೆ ಹೋದರೆ ಆಫೀಸ್ ಹೋಗಿ ಕೂತರು ಆ ಮುದುಕಿ ಹಿಂದೆ ನಿಂತಿದ್ದು ಅವಳನ್ನು ತಳ್ಳಿಬಿಟ್ಟು ಬಸ್ ಹೊತ್ತಿದ್ದಲ್ಲ ಅಂತ ಮನಸ್ಸು ಸಂಕಟವಾಗುತ್ತೆ ಏನು ಮಾಡ್ತೀರಿ ಏನು ಮಾಡಿದ್ರು ನಮ್ಮ ತಲೆಗೆ ತಂದಿಡ್ತಿರಲ್ಲ ಪ್ರಶ್ನೆ ಅಂತ ಕೇಳಬೇಡಿ ಇದು ಪ್ರಾಕ್ಟಿಕಲ್ ರಿಲೀಜನ್ ಇದು ಹೇಳಿದೆ ಇದ್ರೆ ನಾ ಹೇಳಿ ಪ್ರಯೋಜನ ಏನು ಕೇಳಿ ನೀವು ಪ್ರಯೋಜನ ಏನು ಆಲಿವರ್ ಗೋಲ್ಡ್ ಸ್ಮಿತ್ ಅಂತ ಒಬ್ಬ ಇದ್ದ ಅವನು ಗೋಲ್ಡ್ ಸ್ಮಿತ್ ಅಲ್ಲ ಇಂಗ್ಲೀಷ್ ಕವಿ ಬೋಳ್ ತಲೆ ಬಡವ ಕಡು ಬಡವ ಅಲ್ಲಿ ಇಲ್ಲಿ ಸಾಲ ಮಾಡೋನು ಒಂದು ಕೋಟ್ ಹೊಲಿಯೋದು ಕೊಟ್ಟಿದ್ದ ಒಳ್ಳೆ ಕಾದಂಬರಿಕಾರ ಒಳ್ಳೆ ಪ್ರಬಂಧಗಳನ್ನೆಲ್ಲ ಬರೆದವನು ಕವಿತೆ ಬರೆದವನು ಡೆಸರ್ಟೆಡ್ ವಿಲೇಜ್ ಆ ಮಹಾನ್ ಭಾವನ ಜೀವನ ಚರಿತ್ರೆ ಹೊಸ ಕೋಟು ಟೈಲರ್ ಅಂಗಡಿಯಿಂದ ತಗೊಂಡು ಪ್ಯಾಕ್ ಮಾಡಿ ತಗೊಂಡು ಬರ್ತಿದ್ದಾನೆ ಚಳಿ ಬೀದಿ ಮೂಲೆಯಲ್ಲಿ ಒಬ್ಬ ತಿರುಕ ನಡುಗುತ್ತಾ ಗಡಗಡಗಡ ಗಡ ಅಂತ ಹರ್ಕಲ್ ಶರ್ಟ್ ಹಾಕೊಂಡು ನಿಂತಿದ್ದನ್ನು ನೋಡಿ ಆ ಕೋಟನ್ನು ಬಿಚ್ಚಿ ಅವನ ಕೊರಳಿಗೆ ಹಾಕಿ ಗೋವಿಂದ ಅಂತ ಹೇಳಿ ಮುಂದೆ ಹೋದ ಅಂತ ಒಂದು ಕತೆ ಏನು ಹೇಳ್ತೀರಿ ಇದಕ್ಕೆ ನೋಡಿದ ವೈಷ್ಣವತ್ವ ಅವನು ಕ್ರಿಶ್ಚಿಯನ್ನು ಮತ್ತೊಂದು ಏನು ಬೇಕಾದ್ರೆ ನೀವು ಹೇಳಿ ಆ ಗುಣವಿದ್ದರ ವೈಷ್ಣವತ್ವ ನಾವಿದ್ದು ನೋಡಿ ಅಯ್ಯೋ ಅಂತೇವೆ ನಮ್ಮ ತಂದೆ ಕಾಲದಲ್ಲಿ ನಮ್ಮ ತಾತನ ಮನೆ ಬಿದ್ದು ಹೋಗೋ ಸ್ಥಿತಿಯಲ್ಲಿತ್ತು ಮನೆಯನ್ನು ಕಟ್ಟಿಕೊಂಡವನು ಕಟ್ಟಿಕೊಟ್ಟವನು ಒಬ್ಬ ಕುಂಟ ಅವನು ಹರಿಜನ ಒಂದು ಮೈಲ್ ದೂರದಲ್ಲಿ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಅವನು ಒಂದು ಕಾಲು ಕುಂಟ ಪಾಪ ಒಳ್ಳೆ ಮರದ ಕೆಲಸ ಚೆನ್ನಾಗಿ ಮಾಡೋವನು ಗೋಡೆ ಯಾರೋ ಎಬ್ಬಿಸಿದ್ರು ನಮ್ಮ ತಂದೆ ಹೋಗಿ ಅವನ ಹೆಸರು ಹೆಸರೇನೋ ಇತ್ತು ಅವ್ನು ಕರೆದ್ರು ಲೇಪ ಮನೆ ಕಟ್ಕೊಡ್ತೀಯೇನೋ ಹೆಂಚಿನ ಕೆಲಸ ಎಲ್ಲ ಮಾಡಬೇಕು ಈ ತೊಲೆ ಬೋದಿಗೆ ಇದೆಲ್ಲ ಬುದ್ಧಿ ನಮ್ಮ ಮನೆ ತನಕ ಬಂದುಬಿಟ್ರಲ್ಲ ನೀವು ಹೇಳಿ ಕಳಿಸಿದ್ರು ನಾನೇ ಬರ್ತಿದ್ದಲ್ಲ ಇಲ್ಲಪ್ಪ ನನ್ನ ಕರ್ತವ್ಯ ಇದೆ ಸಹಾನುಭೂತಿ ತುಂಬ ಇತ್ತು ನಮ್ಮ ತಂದೆಯವರಿಗೆ ಕೊನೆಯ ತನಕ ಪೈಸಾ ಕೇಳಲಿಲ್ಲ ಗುರುಕಾರರೊಬ್ಬರು ಇದ್ರು ಮಾದಪ್ಪನವರು ಅಂತ ದೊಡ್ಡ ಹಳ್ಳಿ ಕಾಡು ಆಚಾರ್ಯ ಅಂತ ಕರ್ಕೊಂಡು ಹೋಗಿ ಹತ್ತು ಹನ್ನೆರಡು ಅಡಿ ಉದ್ದದ ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಕತ್ತರಿಸಿ ರಾಶಿ ತಂದು ಹಾಕಿಬಿಟ್ರು ಆ ಕುಂಟ ಪಾಪ ಒಂದು ತಿಂಗಳು ಎರಡು ತಿಂಗಳಲ್ಲಿ ಅದ್ಭುತವಾದ ಮನೆಯನ್ನು ಕಟ್ಟಿಕೊಟ್ಟ ಇವತ್ತು ಅದನ್ನು ಮಾರಾಟ ಮಾಡಿಬಿಟ್ಟು ನಮಗೆ ಭಾಗ್ಯ ಇಲ್ಲ ಹಿರಿಯರು ವಾಸ ಮಾಡಿದ ಜಾಗದಲ್ಲಿರೋದಕ್ಕೆ ಅವನು ನಮಸ್ಕಾರ ಮಾಡೋದೊಂದು ಬಾಕಿ ನಮ್ಮ ತಂದೆಯವರು ಅವ್ರಿಗೆ ಉಟ್ಕೊಳ್ಳೋಕೆ ಪಂಚ ಇರಲಿಲ್ಲ ಮನೇಲಿ ಇದ್ದಿದ್ದು ಹಳೆದೆಲ್ಲ ತೆಗೆದು ಅವನಿಗೆ ಕೊಟ್ಟು ಊಟಕ್ಕೆ ಚೆನ್ನಾಗಿ ನಮ್ಮ ತಾಯಿಯವ್ರ ಕೈಲಿ ಅಡುಗೆ ಮಾಡಿಸಿ ಹಾಕಿ ಅಪ್ಪ ಮನೆ ಕಟ್ಕೊಟ್ಟಿದ್ದೀಯೇ ನಮ್ಮ ತಂದೆ ಮನೆ ಬಿದ್ದೋಗಿದ್ದನ್ನು ಜಾತಿ ಮುಖ್ಯ ಯಾತಿಗೆ ಹೇಳ್ತೀವಿ ಇದು ಸಣ್ಣ ಸಣ್ಣ ಸಣ್ಣ ಉದಾಹರಣೆಗಳಿದು ಮನುಷ್ಯನಲ್ಲಿ irrespective of his caste or creed or condition ಒಳ್ಳೇದನ್ನು ಮಾಡಿದವನಿಗೆ ಉಪಕಾರ ಸ್ಮರಣೆ ಮಾಡಬೇಕು ದುಸ್ಥಿತಿಯಲ್ಲಿದ್ದವನಿಗೆ ಸಹಕಾರವನ್ನು ಕೊಡಬೇಕು ಸಹಾನುಭೂತಿಯನ್ನಾದರೂ ತೋರಿಸಬೇಕು ಶಾಸ್ತ್ರವಿಧಿಯನ್ನು ಮೀರುವಂತಿಲ್ಲ ಹಾಗೆ ಆ ಹರಿಜನ ಕುಂಟನ ಮನೇಲಿ ನಮ್ಮ ತಂದೆ ಹೋಗಿ ಊಟ ಮಾಡಲಿಲ್ಲ ನಿನ್ನ ಮಗಳನ್ನು ನನ್ನ ಮಗನ ಕೊಡು ಅಂತ ಕೇಳಲಿಲ್ಲ ಅವನನ್ನು ಯಾವ ರೀತಿಯಲ್ಲಿ ಗೌರವಿಸ್ಬೋದೋ ಅದೇ ರೀತಿಯಲ್ಲಿ ಗೌರವಿಸಿದರು ಇವರು ನಮಸ್ಕಾರ ಮಾಡಿದರೆ ಅವನಿಗೆ ಶ್ರೇಯಸ್ಸು ಅವನು ದೂರದಿಂದ ನಮಸ್ಕಾರ ಮಾಡ್ತಾನೆ ಸರಿಯೇ ತಪ್ಪೇ ಈಗಿನ ಕಾಲಕ್ಕೆ ಪ್ರಶ್ನೆ ಅಲ್ಲ ಶಾಸ್ತ್ರವನ್ನು ಅತಿಲಂಘಿಸಿ ಹೋಗಬೇಕು ಅಂತ ಅಲ್ಲ ಶಾಸ್ತ್ರ ಅತಿಲಂಘನೆಯಲ್ಲಿ ಬರ್ತದೆ if the spirit of the shastra is given up then you have violated ಶಾಸ್ತ್ರದ ಒಳಗಿನ ಮರ್ಮ ಲೆಟರ್ ಸ್ಪಿರಿಟ್ ಎರಡು ಹೇಳ್ತೇವೆ ಶಾಸ್ತ್ರಕ್ಕೆ ಅಕ್ಷರ ಇರ್ತದೆ ಶಾಸ್ತ್ರಕ್ಕೆ ಹೃದಯ ಇರ್ತದೆ ಹೃದಯವನ್ನು ಮೀರದಂತೆ ಆ ಬಾಹ್ಯಾಕ್ಷರಗಳನ್ನು ಎಷ್ಟು ಮಟ್ಟಿಗೆ ಇಟ್ಕೋಬೋದು ಇಟ್ಟುಕೊಂಡು ಅದನ್ನು ಮಾಡಬೇಕು ಭಗವಂತ ದಂಡಧರನಾದ್ರಿಂದ ಕೋಪ ಬರುವುದು ಸಹಜ ಮುಕುಂದೇ ನಿಕ್ಷಿಪ್ಯ ಸ್ಥಿರ ಸ್ವಭರ ಮನಗೋ ಈ ಪ್ರಪನ್ನನ ರೀತಿಯನ್ನು ಕುರಿತು ಶಾಸ್ತ್ರೀಯ ನಿಯಮನಾಧಿಕಾರ ಅಂತ ಒಂದು ಅಧ್ಯಾಯ ರಹಸ್ಯ ತ್ರೈಸಾರದಲ್ಲಿ ಒಬ್ಬ ದೇವರಲ್ಲಿ ಪ್ರಪತ್ತಿ ಮಾಡಿಬಿಟ್ಟ ಅವನಿಗಿನ್ನೂ ಇಪ್ಪತ್ತೋ ಇಪ್ಪತ್ತೈದೋ ವರ್ಷ ವಯಸ್ಸು ವೈರಾಗ್ಯ ಉಂಟಾಯಿತು ಯಾವುದು ಶಾಶ್ವತ ಅಶಾಶ್ವತ ತಿಳುವಳಿಕೆ ಉಂಟಾಯಿತು ಗುರುಗಳಲ್ಲಿ ಹೋಗಿ ನಮಸ್ಕಾರ ಮಾಡಿ ನನಗೆ ಪ್ರಪತ್ತಿ ಮಂತ್ರೋಪದೇಶ ಮಾಡಿ ದ್ವೈಮಂತ್ರ ಹೇಳಿ ಮಾಡಿದ ಗುರುಗಳು ಹೇಳಿದರು ನೀನು ಪ್ರಪತ್ತಿ ದೇವರ ಅಂಗೀಕಾರ ಮಾಡಿದ್ದಾನಪ್ಪ ಒಂದು ಗಂಟೆ ಪಾಠ ಹೇಳಿ ಇನ್ನು ಮೇಲೆ ನೀ ಶಾಸ್ತ್ರದ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರದು ಏನು ಉಲ್ಲಂಘನೆ ಮಾಡಬಾರದು ಅನಾಗಲೇ ಹೇಳಿದ್ನಲ್ಲ ಅದರ ಲೆಟರ್ ಇದೆ ಅದರ ಸ್ಪಿರಿಟ್ ಇದೆ ನಿಮಗೊಂದು ಉದಾಹರಣೆ ಹೇಳಿದ್ನೋ ಇಲ್ವೋ ಇದೇ ಊರಲ್ಲಿ ಜಯನಗರದಲ್ಲಿ ಒಬ್ಬರು ವಿದ್ವಾಂಸರು ನನಗದು ಗೊತ್ತಿದ್ದಿಲ್ಲ ಕಥೆ ಯಾರೋ ಹೇಳಿದರು ಆಮೇಲೆ ಅವರು ಒಪ್ಕೊಂಡ್ರು ಅಲ್ಲೇ ಇದ್ರು ಅವರು ನಾಲ್ಕು ಸಾವಿರ ಪ್ರಬಂಧಗಳನ್ನು ಚೆನ್ನಾಗಿ ಸೇವನೆ ಮಾಡುವಂಥ ಒಳ್ಳೆ ಗಡ್ಡ ಗಿಡ್ಡ ಬೆಳೆದಿತ್ತು ನನಗಿಂತ ಜೋರಾಗಿ ನಾಮ ಹಾಕಿದರು ಜಯನಗರದ ಆಂಡವನ ಸ್ವಾಮಿಗಳ ದೇವಸ್ಥಾನ ಕಟ್ಟಿ ಐವತ್ತು ವರ್ಷ ಆಯಿತು ಒಂದು ಒಂದು ಉತ್ಸವ ಮಾಡಿದರು ನಂದೊಂದು ಉಪನ್ಯಾಸ ಆಯಿತು ಅಲ್ಲಿ ಅವರು ಬಂದಿದ್ದರು ನನಗೆ ನಮಸ್ಕಾರ ಮಾಡಿದರು ಇಲ್ಲಪ್ಪ ನೀವು ದೊಡ್ಡವರು ಅವ್ರ ಕಥೆ ಹೇಳಿದರು ಒಬ್ಬರು ಅವರು ಆರ್ಮಿಯಲ್ಲಿ ಕರ್ನಲ್ ಆಗಿದ್ದವರಂತೆ ಸೈನ್ಯದಲ್ಲಿ ಕರ್ನಲ್ ಪೊಸಿಷನ್ನಲ್ಲಿದ್ದವರು ಹೆಸರು ಹೇಳೋದಿಲ್ಲ ಇರ್ಬೋಕಿ ಭಾಗವತರವರು ಆರ್ಮಿಯಲ್ಲಿದ್ದ ಹಾಗಿರ್ಬೋದು ನೋಡ್ಕೊಳ್ಳಿ ಸೈನ್ಯದಲ್ಲಿದ್ದವರು ಅವರು ನಮ್ಮ ಊರುಗಳಲ್ಲಿ ನನಗೆ ಎಲ್ಲಿ ಮಂತ್ರೋಪದೇಶವಾಯಿತೋ ಅದೇ ಗುರುಗಳು ಅವರು ಪೂರ್ವಾಶ್ರಮದಲ್ಲಿಯೂ ವೃತ್ತಿಯಲ್ಲಿ ತ್ಯಾಗರಾಜರಂತೆ ಇದ್ದವರು ಚತುಶಾಸ್ತ್ರ ವಿದ್ವಾಂಸರು ಕಾಶಿ ತಿರುಪತಿ ಮೈಸೂರು ಪಾಠಶಾಲೆ ಎಲ್ಲ ಕಡೆ ಓದಿದ್ದವರು ದೊಡ್ಡ ದೊಡ್ಡ ಉದ್ಯೋಗಗಳನ್ನು ಕೊಟ್ಟರೆ ಒಪ್ಪಿಕೊಳ್ಳದೆ ವೇದಾಂತ ದೇಶಗಳಂತೆ ಐವರು ಶ್ರೀ ವೈಷ್ಣವರ ಮನೆಯಲ್ಲಿ ಹಸಿ ಪದಾರ್ಥ ಅಕ್ಕಿ ಬೇಳೆ ತಂದು ಅದನ್ನೇ ಅಡಿಗೆ ಮಾಡಿ ಒಂದು ಹೊತ್ತು ಜೀವನ ಮಾಡ್ತಾ ಇದ್ದವರು ಅವರಲ್ಲಿ ಪ್ರಪತ್ತಿ ಮಾಡಿದರು ನಮಗೆ ಅವರಲ್ಲಿ ಸಮಾಶ್ರಯಣ ಪ್ರಪತ್ತಿ ಮಾಡುವಾಗ ಶ್ರೀ ವೈಷ್ಣವರಲ್ಲಿ ಕೆಲವರು ಆಚಾರ್ಯರುಗಳು ತಲೆ ಜುಟ್ಟು ಬಿಟ್ಟಿರಬೇಕು ಕ್ರಾಪ್ ಇರಬಾರ್ದು ಮೀಸೆ ಇರಬೇ ಇರಬಾರದು ಕಚ್ಚೆ ಪಚ್ಚೆ ಹಾಕೊಂಡು ಎಲ್ಲ ಕೆಲವು ನಿಯಮಗಳನ್ನು ಇದು ಬಾಕಿ ನಿಯಮಗಳನ್ನು ಹೇಳ್ತಾರೆ ಸ್ತ್ರೀಯರಿಗೆ ನಮ್ಮ ಶ್ರೀ ವೈಷ್ಣವ ರೀತಿಯಲ್ಲೇ ಸೀರೆ ಉಟ್ಟಿರಬೇಕು ಹಾಗೆ ಹೀಗೆ ಇದೆಲ್ಲ ಹೊರಗಿನ ನಿಯಮ ಇದೇ ಹೇಳ್ತಾರೆ ಇವತ್ತೆಲ್ಲ ಗುರುಗಳು ಇವರು ಹೋಗಿದ್ರು ನಾಮ ಹಾಕೊಂಡು ನೋಡಿ ಅವ್ರನ್ನ ಎನ್ನಡಾ ಇದೆ ಪ್ರಪತ್ತಿ ವೇಷ ತೋಳೆ ವಂದ್ರಕ್ಯಾ ಪ್ರಪ ಗೊತ್ತಾಗುತ್ತಲ್ಲ ಈ ಪ್ರಪತ್ತಿ ಮಾಡಬೇಕು ಈ ಸಾಲ ತೀರಿಸ್ಬಿಡೋಣ ಅಂತ ವೇಷಾಂತರ ಹಾಕೊಂಡ್ಬಂದಿದ್ದೀಯಾ ಇವರು ತಲೆ ತಗ್ಗಿಸಿದರು ನೋಡಿ ಏನು ನಾ ಸೈನ್ಯದಲ್ಲಿರೋವನು ಇದೇ ರೀತಿ ಹನ್ನೆರಡು ನಾಮ ಹಾಕ್ಕೊಂಡು ಕಚ್ಚ ಪಂಚ ಸಮೇತ ಸೈನಿಕ ಹೋದರೆ ಕರ್ನಲ್ ಕೆಲಸ ಎಲ್ಲರೂ ಸಿದ್ಧವಾಗುತ್ತೆ ಸ್ವಾಮಿಗಳು ಹೀಗೆ ನೋಡಿದ್ರಂತೆ ಅವರು ತಲೆ ಎತ್ತಿ ನೋಡ್ತಾ ಇದ್ದಿದ್ದ ಅಪರೂಪ ಒಮ್ಮೆ ಎತ್ತಿ ಒಬ್ಬರನ್ನು ನೋಡಿದ್ರು ಅಂದ್ರೆ ಫಲಸಿದ್ಧಿ ಅವ್ರು ಹೇಳಿದಂತೆ ಡೇ இங்கே போய் பிரபத்தி பண்ணிக்குவோன்னு ஒன்றுக்குள்ளே நின்று சொன்னவன் நீ பிரபத்த ப- பிரபத்தி பண்ண பிற்பாடு இந்த நியமங்களை காப்பாற்றிக் கொள்வதற்கு வேண்டிய ಅವಕಾಶತೆ கொடுக்க ಮಾಟಾನಾ ಇಷ್ಟೇ ಮಾತು ಪ್ರಪತ್ತಿ ಮಾಡಿಕೋ ಅಂತ ಬುದ್ಧಿ ಕೊಟ್ಟವನು ನೀ ಪ್ರಪತ್ತಿ ಮಾಡಿದ ಮೇಲೆ ಅಲ್ಲಿ ಹೋದರೆ ನೀನು ಸರಿಯಾಗಿ ನಡೆದುಕೊಳ್ಳುವಂತೆ ಮೇಲಿನವರಿಗೆ ಅವನು ಹೇಳುವಷ್ಟು ಅವನಿಗೆ ಶಕ್ತಿ ಇಲ್ಲವೇ ನೋಡಿ ಏನಂದ್ರು ಅಲ್ಲಿಂದ ಹಾಗೆ ಹೋದರು ಜುಟ್ಟು ಇಟ್ಕೊಂಡಿದ್ರು ನಾಮನು ಹಾಕೊಳ್ತಿದ್ರು ಅವರ ಮೇಲ್ಗಡೆ ಇದ್ದ ಆಫೀಸರು ಅವನೊಬ್ಬ ಸಿಂಗ್ ಪಂಜಾಬಿ ಸಿಖ್ ಅವನು ದಾಡಿ ಗೀಡಿ ಪೇಟ ಹಾಕಿದ್ದವನು ಇವರು ಬಂದದ್ದು ನೋಡಿ ನಾಮನ ಏನ್ರಿ ಇದು ವೇಷ ಅಂತ ಕೇಳಿದ ನೊಕ್ಕ ಬಹಳ ನೊಕ್ಕ ಒಬ್ಬರು ಹೊಸ ವೇಷ ಹಾಕಿದ್ರೆ ನಗು ಬರುತ್ತಲ್ಲ ಇವರು ಹೇಳಿದ್ರು ನಮ್ಮ ಗುರುಗಳ ಮಾತು ಕೊಟ್ಟಿದ್ದೇನೆ ಇನ್ಮೇಲೆ ಹೀಗೆ ಇರ್ತೇನೆ ಅಂತ ಅವನು ಹೇಳಿದಂತೆ ಇದನ್ನ ನೀವು ಮೊದಲೇ ಹೇಳಿದ್ರೆ ಹೀಗೆ ಇರ್ಬೋದಾಗಿತ್ತಲ್ಲ ಇಷ್ಟು ದಿವಸ ಯಾಕೆ ಹೇಳಲಿಲ್ಲ ನೋಡಿ ಸಿಕ್ಕರು ಅವ್ರ ದಾಡಿನೂ ಬಿಡೋದಿಲ್ಲ ಪೇಟಾನು ಕೃಪಾಣ ಮತ್ತು ತೋಳಿಗೆ ಕಬ್ಬಿಣದ ಬಳೆ ಹಾಕೋದು ಅವ್ರ ಅವ್ರು ಎಲ್ಲಿ ಹೋದರೂ ಫ್ರಾನ್ಸಲ್ಲಿ ಜರ್ಮನಿಯಲ್ಲಿ ಇಂಗ್ಲೆಂಡಲ್ಲಿ ಅಮೆರಿಕೆಯಲ್ಲಿ ನಮ್ಮ ರೈಟ್ ಅಂತ ಉಳಿಸ್ಕೊಳ್ತಾರೆ ನಾವು ಭಾರತೀಯರು ನಮ್ಮ ಧರ್ಮ ಬಿಟ್ಟುಬಿಟ್ಟಿದ್ದೇವೆ ಯಾರೇನು ತಿಳ್ಕೋತಾರೋ ಭಯ ಭಯ ಭಯ ಆ ಭಯ ಇಟ್ಕೊಂಡು ಏನು ಪ್ರಪತ್ತಿ ಮಾಡ್ತೀರಿ ಭಯ ಇಟ್ಕೊಂಡು ಪ್ರಪತ್ತಿ ಏನು ಮಾಡ್ತೀರಿ ನೀವು ಅದಕ್ಕೆ ಹೇಳ್ತೇವೆ ಅಂದರೆ ಮುಕುಂದೇ ನಿಕ್ಷಿಪ್ಯ ಸ್ವಭರಮನಗೋ ಮುಕ್ತ ಬದಸೋ ದೇವರಲ್ಲಿ ಪ್ರಪತ್ತಿ ಮಾಡಿದ ಮೇಲೆ ಮುಕ್ತವತಿ ನಮಗೆ ನಿರ್ಭರೋ ನಿರ್ಭಯೋಸ್ಮಿ ಭಾರವಿಲ್ಲ ಭಯವಿಲ್ಲ ಸ್ವತಂತ್ರಾಜ್ಞಾ ಸಿದ್ಧಾಂ ಸ್ವಯಂ ಅವಿದಿತ ಸ್ವಾಮಿ ಹೃದಯ ಸ್ವತಂತ್ರನಾದ ಭಗವಂತನ ಆಜ್ಞೆ ಎನ್ನುವುದನ್ನು ನಡೆಸಬೇಕಲ್ಲ ಅವಿದಿತ ಸ್ವಾಮಿ ಹೃದಯ ಭಗವಂತನ ಹೃದಯ ನಮಗೆ ಗೊತ್ತಿಲ್ಲ ಆದರೆ ಹಿರಿಯರು ಹೇಳ್ತಾರೆ ಈ ಸಂದರ್ಭದಲ್ಲಿ ಏನು ಮಾಡಬೇಕು ಸ್ವಾಮಿ ಇಪ್ಪಡು ಅಂಪೇರ್ ಮಾಡಿ ಇಪ್ಪಡು ಕಾರ್ ನೀವು ಏನಾದರೂ ಅನುಮಾನ ಉಂಟಾದರೆ ಅಲೋಕ್ಷ ಧರ್ಮಕ ಮಾಸ್ಯು ಇಲ್ವೇ ನಿಮ್ಮ ಊರಲ್ಲಿ ನಿನಗೆಲ್ಲರ ಧರ್ಮ ಸಂದೇಹ ಉಂಟಾದರೆ ಧರ್ಮಕಾಮರಾದವರು ಹಿರಿಯರಾದವರು ಹೇಗೆ ನಡ್ಕೊಳ್ತಾರೆಯೋ ಯಥಾತೆ ತತ್ರ ರನ್ ತಥಾ ತತ್ರ ತಾ ಏಷ ದೇಶ ಏಷ ಉಪದೇಶ ಏಷ ವೇದೋ ಪರಿಷತ್ ಏವಮುಪಾಸಿತವ್ಯಂ ರೂಲ್ ಕೊಟ್ಬಿಟ್ಟಿದ್ದಾರೆ ಪುಸ್ತಕ ನೋಡಿ ಮಾಡೋದಲ್ಲ ದೊಡ್ಡವರು ಹೇಗೆ ನಡ್ಕೊಳ್ತಾರೆ ನೀವು ಹೇಗೆ ನಡ್ಕೊಳ್ಳಿ ಒಂದೊಂದು ಊರು ಕಾಂಪೊಸಿಷನ್ ಒಂದೊಂದು ರೀತಿ ಇರುತ್ತೆ ಒಂದೊಂದು ಹಳ್ಳಿದೊಂದೊಂದು ಒಂದೊಂದು ರೀತಿ ಇರುತ್ತೆ ಬೆಂಗಳೂರಿನ ಕಾಂಪೊಸಿಷನ್ ಬೇರೆ ಮೈಸೂರಿಂದ ಬೇರೆ ಶ್ರೀರಂಗಪಟ್ಟಣದ್ದು ಬೇರೆ ಮಂಡ್ಯದ್ದು ಬೇರೆ ಭಕ್ತರು ಯಾವ ಯಾವ ಜಾತಿಯಲ್ಲಿರ್ತಾರೆಯೋ ಆ ಊರಿಗೆ ಹಿರಿಯರು ಭಕ್ತರು ಹೇಗೆ ನಡ್ಕೊಳ್ತಾರೆಯೋ ಎಲ್ಲರ ವಿಷಯದಲ್ಲಿ ನೀವು ಹಾಗೇ ನಡೆದುಕೊಂಡು ಹೋಗಬೇಕು ಪರಿತ್ಯಾಗೇ ಸದ್ಯ ಸ್ವಪರ ವಿವಿಧ ಅರ್ಥ ಜನನಾತ್ ಧರ್ಮ ಪರಿತ್ಯಾಗ ಮಾಡಿದರೆ ನಿಯಮ ಪರಿತ್ಯಾಗ ಮಾಡಿದರೆ ವಿಧ ವಿಧವಾದ ಅನರ್ಥಗಳು ಉಂಟಾಗ್ತವೆ ಅಲ್ಲೇ ಗೊತ್ತಾಗುತ್ತೆ ದೇವರಾಜ್ಞೆ ಉಲ್ಲಂಘನೆ ಮಾಡಿದ್ದೇನೆ ಎಲ್ಲೂ ಎಲ್ಲಿ ಗೊತ್ತಾಗುತ್ತೆ ಅನರ್ಥ ಪ್ರಾಪ್ತಿಯಿಂದ ಗೊತ್ತಾಗುತ್ತೆ ಅಲಂಘ್ಯ ಮಾಮೋಕ್ಷಾತ್ ಅನುಸರತಿ ಶಾಸ್ತ್ರೀಯ ಸರಣಿ ಶಾಸ್ತ್ರೀಯ ಸರಣಿಯನ್ನು ಬಿಡಬಹುದು ಅರ್ಜುನ ಇದೇ ಪ್ರಶ್ನೆ ಕೇಳ್ತಾನೆ ಒಬ್ಬನಿಗೆ ಯಶ್ ಶಾಸ್ತ್ರವಿಧಿ ಮುತ್ಸೃಜ್ಯ ವರ್ತತೆ ಕಾಮಕಾರತ ಶಾಸ್ತ್ರವಿಧಿಯನ್ನು ಬಿಟ್ಟು ಇಷ್ಟು ಬಂದಂತೆ ಯಾವನು ಮಾಡ್ತಾನೆಯೋ ಅವನಿಗೇನು ಆಗುತ್ತೆ ಅಂದರೆ ನಸ ಸಿದ್ಧಿ ಮವಾಪ್ನೋತಿ ಅವನಿಗೆ ಸಿದ್ಧಿ ಆಗೋದಿಲ್ಲ ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯ ಕಾರ್ಯ ವ್ಯವಸ್ಥಿತವು ಪ್ರವಚನ ಮಾಡುವಾಗ ಹೀಗೆ ಕೂತ್ಕೋಬೇಕು ಇಲ್ದಿದ್ರೆ ಅದು ಮೂಡ್ ಬರೋದಿಲ್ಲ ಅಕಸ್ಮಾತ್ ನಾನೇನಾದರೂ ನಿಮ್ಮ ದುರದೃಷ್ಟಕ್ಕೆ ನಮ್ಮ ದುರದೃಷ್ಟಕ್ಕೆ ಟ್ರಾಫಿಕ್ ಪೊಲೀಸ್ನಲ್ಲಿದ್ದರೆ ಏನು ಆಗ್ತಿತ್ತು ಒಂದು ಪೊಲೀಸ್ ಸರ್ಕಲಲ್ಲಿ ನಿಂತ್ಕೊಂಡು ಮಾರಮ್ಮನ ಸರ್ಕಲಲ್ಲಿ ಈ ತುಳಸಿ ಮಣಿ ಹಾಕ್ಕೊಂಡು ಕೈಯಲ್ಲಿ ಹೀಗೆ ಬಂದವರಿಗೆಲ್ಲ ಶಾಸ್ತ್ರೋಪದೇಶ ಮಾಡ್ತಾ ಇದ್ದರೆ ಅಲ್ಲಿ ವೇಷ ಬೇರೆ ಇಲ್ಲಿ ವೇಷ ಬೇರೆ ಅದು ಶಾಸ್ತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಯಾವತ್ತು ಸೇರಿದ್ರಿ ಆವಾಗ ನೀವು ಮುಸ್ಲಿಮರು ಅಲ್ಲ ಕ್ರಿಶ್ಚಿಯನ್ರು ಅಲ್ಲ ಹಿಂದೂಗಳಲ್ಲ ಆ ರಕ್ಷಕರು ಯಾರು ಬಂದರೂ ಒಂದೇ ರೀತಿ ನಿಮ್ಗೆ ಬೇಕಾದವರು ಬಂದಿದ್ದಾರೆ ಅಂತ ಮುಂದೆ ಗಾಡಿ ಬಿಡುವುದಲ್ಲ ಹಿಂದೆ ಬಿಡುವುದಲ್ಲ ಪ್ರೆಸಿಡೆಂಟ್ಗೂ ಅಷ್ಟೇ ಪ್ರೈಮ್ ಮಿನಿಸ್ಟ್ರಿಗೂ ಅಷ್ಟೇ ಚೀಫ್ ಮಿನಿಸ್ಟ್ರಿಗೂ ಅಷ್ಟೇ ಪ್ರತಿಯೊಂದಕ್ಕೂ ನಿಯಮಗಳಿವೆ ನಿಯಮಗಳೆಲ್ಲ ಭಗವಂತ ಕೊಟ್ಟಿದ್ದು ಯಥಾ ಹಿ ವಲ್ಲಭೋ ರಾಜ್ಞ ನದೀಂ ರಾಜ್ಞ ಪ್ರವರ್ತಿತಾಂ ಲೋಕೋಪಯೋಗಿನೀಂ ರಮ್ಯಾಂ बहुधस्य विवर्धनीम् लङ्घयन् शूलमारोहेत् अनपेक्षोहितां प्रति एवं विलङ्घयन् मर्त्यो मर्यादां वेदनिर्मितां ಪ್ರಿಯೋಪಿ ನ ಪ್ರಿಯೋಸೋ ಭೀಮದಾಜ್ಞಾ ಲಕ್ಷ್ಮೀತಂತ್ರ ಅಂತ ಒಂದು ಗ್ರಂಥ ಪಾಂಚರಾತ್ರಶಾಸ್ತ್ರ ಬಹಳ ದೊಡ್ಡ ಗ್ರಂಥ ಯಥಾ ಹಿ ಒಬ್ಬ ರಾಜ ನದಿ ಕಾಲುವೆ ತೋಡಿಸ್ತಾನೆ ಆ ಕಾಲುವೆ ದಂಡೆಯ ಮೇಲೆ ಒಂದು ಬೋರ್ಡ್ ಹಾಕ್ತಾನೆ ಈ ನದಿಯಲ್ಲಿ ಯಾರೂ ಸ್ನಾನ ಮಾಡತಕ್ಕದ್ದಲ್ಲ ಕಾಲುವೆ ಇರುವುದು ಊರಿನ ಜನಕ್ಕೆ ಅಡುಗೆ ಮಾಡೋಕೆ ನೀರು ತಗೊಂಡು ಹೋಗ್ಬೋದು ಕೆರೆ ಕಟ್ಟೆಗೆ ಹಾಯಿಸ್ಬೋದು ಬಟ್ಟೆ ಒಗೆಯಬಾರ್ದು ಕಲುಷಿತವಾಗುತ್ತೆ ಒಬ್ಬ ರಾಜ ಆ ರಾಜನ ಮಗನೇ ಬಂದ ಅವತ್ತಲ್ಲಿ ಏ ನಮ್ಮಪ್ಪ ತಾನೇ ಹಾಕಿದಾನೆ ಬೋರ್ಡ್ ಅಂತ ಅಸಡ್ಡೆಯಿಂದ ಅದರಲ್ಲಿ ಸೋಪ್ ಗೀಪ್ ಹಾಕಿ ಬಟ್ಟೆ ತೊಳೆದರೆ ಲೋಕೋಪಯೋಗಿನೀಂ ರಮ್ಯಾಂ ಬಹುಸಸ್ಯ ವಿವರ್ಧನೀಂ ಲಾಂಘಯನ್ನೇ ಜನ ಹೇಳ್ತಾರೆ ಏನ್ರಿ ರಾಜನ ಮಗನೇ ಹೀಗೆ ಮಾಡಿದ ಅಂದ್ರೆ ಶೂಲ ಹೇತಿ ಇಷ್ಟ ಇಲ್ಲದೆ ಇದ್ರೂ ರಾಜ ಅವನ ಶೂಲಕ್ಕೆ ಹಾಕಬೇಕಾಗುತ್ತೆ ನೀವು ಎಷ್ಟೇ ಪ್ರಿಯ ಭಕ್ತರಾಗಿದ್ದರು ವೈಷ್ಣವರಾಗಿದ್ದರು ಭಗವಂತ ಮಾಡಿರ್ತಕ್ಕಂಥ ನಿಯಮಗಳನ್ನು ಮೀರಬಾರದು ಆದ್ದರಿಂದ ಭಗವಂತನಿಗೆ ಕೋಪ ಉಂಟಾದರೂ ಶಿಕ್ಷೆ ಮಾಡಿದರು ಒಡನೆಯೇ